ಅತ್ತೆ ಮಾವರಿ ಗಂಜಿ ನೆರೆ ಗಂಜಿ ಮತ್ತೆ ಆಲುವ ಗಂಜಿ ಅತ್ತೆ ಮಾವರಿ ಗಂಜಿ ಸುತ್ತೇಳು ಗಂಜಿ ಮತ್ತೆ ಆಳುವ ಗಂಜಿ ಮತ್ತೆ ಆಳುವ ಗಂಜಿ ಮಗಳೇ ಅತ್ತೆ ಮನೆಯಾಗಿ ಬಾಳಮ್ಮ ಅತ್ತೆ ಮಾವರ ಪಾದ ತಂದೆ ತಾಯರ ಪಾದ ಮತ್ತೆ ಗಂಡನ ಶ್ರೀಪಾದ ಮತ್ತೆ ಗಂಡನ ಶ್ರೀಪಾದ ನೆನೆದರೆ ಬೆನ್ನ ಹಿಂದಿದೆ ಕೈಲಾಸ ನೆರಮನೆಯ ಸಿರಿದೇವಿ ನೀನಾಗು ಮಗಳೇ ಮನೆಯೋಳು ಬೆಳೆದ ಮನೆಯೋಳು ಬೇಡ ಬಗಿಬೇಡ ಮನೆಯೋಳು ಬೇಡ ಬಗಿಬೇಡ ಮಗಳೇ ತುಂಬಿದ ಮನೆಯ ಬ್ಯಾಡ ಕನ್ನಾಡಿ ಕೈ ತಪ್ಪಿ ಹನ್ನೆರಡು ಸೂರಾಗಿ ಹೆಣ್ಣಿನ ಮನವು ಎರಡಾಗಿ ಹೆಣ್ಣಿನ ಮನವು ಎರ ದಾಳಿಂಬ್ರೆ ಹಣ್ಣಾದರೇನು ಫಲವಿಲ್ಲ ಅತ್ತೆ ಮಾವರಿ ಗಂಜಿ ಸುತ್ತೇಳು ಗಂಜಿ ಮತ್ತೆ ಆಳುವ ದೊರೆಗಂಜಿ ಮತ್ತೆ ಆಳುವ ಗಂಜಿ ಮಗಳೇ ಅತ್ತೆ ಮನೆಯಾಗೆ ಬಾಳಮ್ಮ ಮಾಟ್ಗಾತಿ ಮಗಳೆಲ್ಲ ತಾಟ್ಗಿತ್ತಿ ಪಕ ಎಲ್ಲ ತೂಪರದ ಚೆಕ್ಕೆ ಒಲೆಗಲ್ಲ ತೂಪುರದ ಚೆಕ್ಕೆ ಒಲೆಗಲ್ಲ ತೌರಿಗೆ ಮಾತಾ ತಂದೋಳು ಮಗಳಲ್ಲ ಆಲಕ್ಕೆ ಹೂವಿಲ್ಲ ಕಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಜಾಲಿಯ ಮರವು ನೆರಳಲ್ಲ ಹೆಣ್ಣಿಗೆ ತಾಯಿಯ ಮನೆಯೋ ಸ್ಥಿರವಲ್ಲ ಅತ್ತೆಯ ಮನೆಯಲ್ಲಿ ಮುತ್ತಾಗಿ ಇರಬೇಕು ಹೊತ್ತಾಗಿ ನೀಡಿದರು ಉಣಬೇಕು ಹೊತ್ತಾಗಿ ನೀಡಿದರು ಉಣಬೇಕು ಮಗಳೇ ತವರಿಗುತ್ತ ತರ ತರಬೇಕು ಅತ್ತೆ ಮಾವರಿ ಗಂಜಿ ಸುತ್ತಲೂ ಗಂಜಿ ಮತ್ತೆ ಆಳುವ ಗಂಜಿ ಮತ್ತೆ ಆಳುವ ಗಂಜಿ ಮಗಳೇ ಅತ್ತೆ ಮನೆಯಾಗೆ ಬಾಳಮ್ಮ ಅತ್ತೆ ಮನೆಯಾಗೆ ಬಾಳಮ್ಮ